शान्ताचार्यवर्यो मे सन्निधत्तां सदा हृदि ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे यो नित्यमच्युतपदाम्बुजयुग्मरुक्मव्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये महता पिता युवतयस्तरया विभूतिः सर्वं यदेव नियमेन मदन्वयानाम् आद्यस्य नः कुलपतेर्वकुलाभिरामम् श्रीमत्तदङ्घ्रियुगळम् प्रणमामि मूर्ध्ना भूतम् सरश्च महदाह्वय भट्टनाथ श्रीभक्तिसारकुलशेखरयोगिवाहान् भक्ताङ्घ्ररेणुपरकालयतीन्द्रमिश्रान् श्रीमत्पराङ्कुशमुनिम् प्रणतोऽस्मि नित्यम् अशिथिलकरणे अस्मिन् ಅಕ್ಷತ ಶ್ವಾಸವೃತ್ತೌ ಮೂವತ್ತೊಂದನೇ ಪದ್ಯದಿಂದ ಹೇಳ್ತಾ ಇದ್ದೇನೆ ಅಶಿಥಿಲಕರಣೇಸ್ಮಿನ್ ಅಕ್ಷತ ಶ್ವಾಸವೃತ್ತೌ ವಪುಷಿ ಗಮನಯೋಗ್ಯೆ ವಾಸಮಾಸಾದಯೇಯಂ ವೃಷಗಿರಿಕಟಕೇಶು ವ್ಯಂಜಯತ್ ಸುಪ್ರತೀತೈ मधुमथनदये त्वां विशेष अविद्यनिजयोगक्षेममात्मानभिज्ञम् गुणलवरहितं मां गोप्तुकामादये त्वं पर्वति चतुरैस्ते विभ्रमै श्रीनिवासे बहुमतिमनपायां विन्दति श्रीधरण्योः फलवितरणदक्षं पक्षपातानभिज्ञम् प्रगुणमनुविधेयं प्राप्य पद्मासहायम् महति गुणसमाजे मानपूर्वं दये त्वं प्रतिवदसि यथार्हं पाप्मनां मामकानाम् अनुभवितुमगौहं नालमागामि कालः प्रशमयितुमशेषं निष्क्रियाभिर्न शक्यम् स्वयमिति हृदये त्वं श्रीनिवास शिथिलित शिथिलितभवभीतिः श्रेयसे जायसे नः अवतरणविशेषैः आत्मलीलापदेशैः अवमतिमनुकम्पे मन्दचित्तेषु विन्दन् वृषभशिखरिनाथः त्वन्निदेशेन नूनम् भजति शरणभाजां भाविनो जन्मभेदान् परहितमनुकम्पे भावयन्त्यां भवत्यां स्थिरमनुपदिहार्दं श्रीनिवासो दधानः ललितरुचिषु लक्ष्मीभूमिनीळासु नूनम् प्रथयति बहुमानं त्वत्प्रतिच्छन्दबुद्ध्या वृषगिरिसविधेषु व्याजतो वासभायाम् दुरितकलुषितानां दूयमानादये त्वम् करणविलयकाले कान्तिशीकस्मृतीनाम् स्मरयसि बहुलीलं माधव सावधानाम् दिशि दिशि गतिविद्भिः देशिकैर्नीयमानाम् देशिकैर्नीयमान स्थिरतरमनुकम्पे स्यानलग्ना गुणैस्त्वं परिगतवृषशैलम् पारमारोपयन्ति भवजलधिगतानां पोतपत्री भवित्री परिमितफलसङ्गात् प्राणिनः किं पचानाः निगमविपणिमध्ये नित्यमुक्तानुशक्तम् प्रसदनमनुकम्पे प्राप्तवत्या भवत्या वृषगिरिहरिनीलं व्यञ्जितं निर्विशन्ति त्वयि बहुमतिः न श्रीनिवासानुकम्पे जगति गतिविहान्यां देवि सम्मन्यते यः स खलु विबुधसिन्धौ सन्निकर्षे वहन्त्याम् ಶಮಯ ತಷ್ಣಾಭಿ ಚಿಕಾಭಿ ಪಿಪಾಸಾಂ ಶ್ರೀಮತೇರಿಗಮಂತ ಮಹಾದೇಶಕಾಯ ನಮಃ ಆಭೀರಿ ರಾಗ ಅಂತ ಹೇಳ್ತಾರೆ ಇದಕ್ಕೆ ಉತ್ತರ ದೇಶದಲ್ಲಿ ಹಿಂದಿ ಮಾತನಾಡೋ ಜಾಗದಲ್ಲಿ ಭೀಮ್ ಪ್ಲಾಸ್ ಭಕ್ತಿಗೆ ಶ್ರೇಷ್ಠವಾದ ರಾಗ ಏನು ಪ್ರೇರಣೆಯಾಯಿತು ತಮಗೆಲ್ಲರಿಗೂ ನಮಸ್ಕಾರಗಳು ಹಿಂದಿನ ದಶಕದಲ್ಲಿ ಒಂದು ಮೂರು ನಾಲ್ಕು ಪದ್ಯಗಳನ್ನು ಶ್ಲೋಕಗಳನ್ನು ವಿಜ್ಞಾಪಿಸಿಕೊಂಡು ಈ ಹೊತ್ತು ಹೇಳಿ ತೋರಿಸಿದ ಶ್ಲೋಕಗಳಲ್ಲಿ ಕೆಲವು ಭಾವಗಳನ್ನು ಅನುಭವಿಸೋಣ ನಿನ್ನೆ ಆರಂಭ ಮಾಡಿದ್ದು ಆ ಮೂರನೇ ದಶಕದ ಹೃದಯವನ್ನು ಒಂದು ಮಾತಿನಲ್ಲಿ ವಿಜ್ಞಾಪನೆ ಮಾಡಿಕೊಂಡೆ ದಯಾದೇವಿ ಜೀವ ಸಮೂಹಕ್ಕೂ ಭಗವಂತನಿಗೂ ಉಭಯತ್ರ ಉಪಕರಿಸುವಂತಹ ದೇವಿ ಘಟಕ ಕೆಲಸದಲ್ಲಿ ಶ್ರೀ ಭೂ ನೀಳ ದೇವಿಯರಿಗಿಂತ ಮುಂದೆ ಇರುವವಳು ಅವನು ಕ್ಷೇಮ ಕೃಷಿ ಬಲ ಜೀವಾತ್ಮ ಇದು ಬೆಳೆ ಕರ್ಮಕ್ಷೇತ್ರದಲ್ಲಿ ಭೂಮಿಯಲ್ಲಿ ಬೆಳೆಯುವಂತಹ ಬೆಳೆ ಜೀವಾತ್ಮ ಎನ್ನುವುದು ಈ ಬೆಳೆಯನ್ನು ಬೆಳೆದು ಅನುಭವಿಸುವನು ಭಗವಂತ ದಯೆ ಎನ್ನುವುದು ಭಗವಂತನ ಮಳೆಯ ರೂಪದಲ್ಲಿದ್ದು ಅವನಿಗೆ ಬೆಳೆಯನ್ನು ಒದಗಿಸುತ್ತೆ ಜೀವಾತ್ಮನಿಗೆ ಪರಿಪೂರ್ಣತೆಯನ್ನು ಒದಗಿಸುತ್ತೆ ಎನ್ನುವುದು ಪ್ರಮೇಯ ಕಮಲಾನಿಲಯಸ್ತ್ವಯ ದಯಾಳು ಇಪ್ಪತ್ತಾರನೇ ಶ್ಲೋಕ ಕರುಣೇ ನಿಷ್ಕರುಣಾ ನಿರೂಪಣೆ ತ್ವ ಅತಯೇ ವೈತಾವಕಾಶ್ರಿತಾನಾಂ दुरितानां ತ್ವದೇವ ಭೀತಿ ಈ ಶ್ಲೋಕದ ಭಾವ ಏನು ಹೇಳಿ ಉತ್ಪ್ರೇಕ್ಷೆ ಅತಿಶಯೋಕ್ತಿ ಅಂತ ಅನಿಸುತ್ತೆ ನಿಮಗೆ ನಮ್ಮ ಹೃದಯ ಕಿತ್ತು ಬರುತ್ತೆ ಅಮ್ಮ ದಯಾದೇವಿ ನೀನು ಇರುವುದರಿಂದ ನಿನ್ನ ಗಂಡ ಭಗವಂತನನ್ನ ದಯಾಳು ಅಂತ ಕರೀತೇವೆ ಇದ್ರೆ ಅವನು ದಯಾಳು ಅಲ್ಲ ಆದರೆ ನಿಜವಾಗಿ ನಿರೂಪಣೆ ಮಾಡಿ ನೋಡುವುದಾದರೆ ನೀನೇ ದಯಾಹೀನಳು ಅವನೇ ಕರುಣಾವಂತ ಈ ಎಪ್ಪಡಿ ಪೊರಂದು ಇದು ಅರ್ಥವಾಗುತ್ತೆ ನೋಡಿ ಸಾಮಾನ್ಯ ಕವಿಗಳಿಗೆ ಈ ರೀತಿ ಭಾವ ಮನಸ್ಸಲ್ಲಿ ಬರುವುದಿಲ್ಲ ಭಕ್ತಿ ಇದ್ರೆ ಮಾತ್ರ ಬರುತ್ತೆ ಕಮಲ ನಿಲಯ ಸ್ವಯ ದಯಾಳು ಮೊದಲನೇ ಪಾದ ಅವನು ಲಕ್ಷ್ಮೀಪತಿ ಕಮಲ ನಿಲಯ ಭಗವಂತ ಅವಳಲ್ಲಿ ವಾಸ ಮಾಡ್ತಾನೆ ಅವಳು ಇವನಲ್ಲಿ ವಾಸ ಮಾಡ್ತಾಳೆ ತ್ವಯ ದಯಾಳು ನೀನಿರೋದ್ರಿಂದ ಅವನು ದಯಾಳು ಇಲ್ದಿರ ಬರೀ ಲಕ್ಷ್ಮೀಪತಿ ಬರೀ ಭೂಮಿಪತಿ ಬರೀ ನೀಳಾಪತಿ ಅವನು ದಯಾಳುವಾಗಿರೋದು ನಿನ್ನ ದಸೆಯಿಂದ ಕರುಣೆ ನಿಷ್ಕರುಣ ನಿರೂಪಣೆ ತ್ವಂ ನಿರೂಪಣೆ ಮಾಡಿ ನೋಡಿದರೆ ದುರ್ಬೀನ್ ಹಾಕಿ ನೋಡಿದರೆ ಶಾಸ್ತ್ರಾರ್ಥಗಳನ್ನು ನೋಡಿದರೆ ಅವನೇ ಮಾಸಿ ನಿನ್ನ ಹೆಸರು ನೋಡಿದರೆ ಕರುಣಾದೇವಿ ದಯಾದೇವಿ ಆದರೆ ನಿನಗೆ ದಯ ಇಲ್ಲ ಅತಯೇವಹಿತಾವಕಾಶ್ರಿತಾನಾಂ ದುರಿತಾನಾಂ ಭವತಿ ತ್ವದೇವ ಭೀತಿ ಯಾರಿಗೆ ಭಯ ನಿನ್ನನ್ನು ಆಶ್ರಯ ಮಾಡಿರುವಂಥ ಭಕ್ತರು ಏನಿದ್ದಾರೆ ಆ ಭಕ್ತರು ಮಾಡಿರ್ತಕ್ಕಂಥ ಪಾಪಗಳ ನಿವಾರಣೆಯಲ್ಲಿ ನೀನು ಅತ್ಯಂತ ನಿಷ್ಕರುಣಿ ಒದ್ದು ಓಡಿಸ್ಬಿಡ್ತೀಯ ಭಕ್ತರ ಪಾಪಗಳನ್ನು ಭಗವಂತನಾದರೂ ಪಾಪಗಳನ್ನು ಸಹನೆ ಮಾಡ್ತಾನೆ ನಿನಗೆ ಸಹನೆ ಎಂಬುದಿಲ್ಲ ಇದು ಬೈಗಳವೋ ಕೊಂಡಾಟೋ ನೀವೇ ಹೇಳಿ ನೋಡೋಣ ಅರ್ಥವಾಯ್ತೆ ತಾಯಿ ನೀನು ಪಾಪಗಳಿಗೆ ಎಷ್ಟೊಂದು ಭಯಂಕರಳಾಗಿದ್ದೀಯ ಅಂದರೆ ನಿನ್ನ ಹೆಸರು ಹೇಳಿದರೆ ಜೀವಾತ್ಮ ಪರಿಶುದ್ಧನಾಗಿ ಬಿಡ್ತಾನೆ ನಿನ್ನನ್ನು ಕೊಂಡಾಡಿದರೆ ಅವನ ಪಾಪಗಳೆಲ್ಲ ಬಿಟ್ಟು ಹೋಗುತ್ತೆ ಒಂದು ಇಲ್ಲದಂತೆ ಓಡಿಸಿಬಿಡ್ತೀಯ ಅಂಜಿ ಓಡ್ತವೆ ಈ ವಿಷಯದಲ್ಲಿ ನೀನು ನಿರ್ದಾಕ್ಷಿಣ್ಯ ಪರಳು ಅವನೇ ಮಾಸಿ ಪಾಪಗಳಿಗೆ ಅನುಕೂಲ ಮಾಡಿ ಅನುಗ್ರಹ ಮಾಡ್ತಾನೆ ಯಾಕೆಂದರೆ ಬೇಗ ಮೋಕ್ಷ ಕೊಡೋದಿಲ್ಲ ಹತ್ತಾರು ಜನ್ಮಗಳನ್ನೇ ತಿರಿ ನಾಯಿಯಾಗಿ ಬರಲಿ ನರಿಯಾಗಿ ಬರಲಿ ಹಂದಿಯಾಗಿ ಬರಲಿ ಬರಲಿ ಬರದೇ ಇದ್ರೆ ಅವನಿಗೆ ಇಲ್ಲ ಈ can afford to wait but you can't afford to wait ನಿನ್ನ ತೀವ್ರತೆ ಎಷ್ಟಿದೆ ಅಂದರೆ ಇದು ದೊಡ್ಡ ವೇದಾಂತ ಪ್ರಮೇಯ ಭಗವಂತ ಜೀವಾತ್ಮನ ಕರ್ಮವನ್ನು ನೋಡಿ ಅವನ ವಿಭಕ್ತಿ ಕಾಲವನ್ನು ಕರ್ಮ ಕಷಾಯ ಪಕ್ವವಾಗುವ ಕಾಲವನ್ನು ನೋಡಿ ರಕ್ಷಕ ಅಲ್ಲಿಯವರೆಗೆ ನಮಗೆ ಪಾಪಗಳು ಇರುವುದಕ್ಕೆ ಅವಕಾಶ ಕೊಡ್ತಾನೆ ಇದು ಭಗವಂತ ಮಾಡೋ ಉಪಕಾರವೋ ಅಪಕಾರವೋ ಹೇಳಿ ಹೇಳಬೇಕು ಭಗವಂತ ಮಾಡೋ ಅಪಕಾರ ಈಗಿಂದ ಈಗಲೇ ಎಲ್ಲರೂ ಪಾಪ ಬಿಡಿಸಬೇಕು ಅಂತ ಅವನಿಗೆ ಸಂಕಲ್ಪವಿಲ್ಲ ಬರಲಿ ಇನ್ರಾಹ ನಾಳೆಯ ಇನೆಚ್ಚಿರಿದು ನಿನ್ರಾ ನಿನ್ನರುಳೆನ್ಬಾಲದೆ ಕಂಡಾಯಿ ನಾರಣನೇ ಆಳ್ವಾರ್ ಹೇಳಿದರು ನೀನು ಸೃಷ್ಟಿ ಮಾಡುವಾಗ ಲಯ ಮಾಡುವಾಗ ಸ್ಥಿತಿ ನಡೆಸುವಾಗ ಎಲ್ಲಕ್ಕೂ ಒಂದು ನಿಯಮಬದ್ಧನಪ್ಪ ಇಂದ್ರಾಹ ನಾಳೆಯೇ ಇವತ್ತಾದರೂ ಕರುಣೆ ತೋರಿಸು ಬೇಡ ನಾಳೆಯೇ ತೋರಿಸು ಈ ನೆಚ್ಚಿರಿದು ನಿಂದ್ರಾಹ ಇಲ್ಲ ಡೇಟ್ ಗೇಟ್ ಏನೂ ಇಲ್ಲ ನನ್ನ ಮನಸ್ಸು ಬಂದಾಗ ತೋರಿಸ್ತೇವೆ ಕರುಣೆಯನ್ನ ನಿನ್ನರುಳೆಂಬಾಲದೆ ಕಂಡಾಯ ನಾರಣನೇ ತಿರ್ಮೇಶಾಯಿ ಬಾರರು ನಿನ್ನ ಕರುಣೆಯನ್ನು ಓದಿದ್ರೆ ಅದು ನನ್ನ ಮೇಲೆಯೇ ಬೀಳಬೇಕು ನನ್ನಂತ ಆಕೆ ನನ್ನಂಥ ಪಾಪಿ ಲೋಕದಲ್ಲಿ ಬೇರೆ ಇಲ್ಲ ನೀನು ಕರುಣಾವಂತನಾದರೆ ನನಗೆ ಮೊದಲು ಕರುಣೆ ತೋರಿಸಿಯೇ ತೀರಬೇಕು ನೋಡೋಣ ನನ್ನ ಸಹನೆ ಹೆಚ್ಚೋ ನಿನ್ನ ಸಹನೆ ಹೆಚ್ಚೋ ಭಗವಂತ ಸಹನೆಯನ್ನು ಮಾಡ್ತಾನೆ ಯಾಕೆಂದ್ರೆ ಅವನು ಕರ್ಮಾಧ್ಯಕ್ಷ ಉಪನಿಷತ್ತುಗಳು ವೇದಗಳು ಹೇಳ್ತವೆ ಅವನು ಲೀಲಾಪರ ಲೀಲೆ ಅನ್ನೋದು ಮನುಷ್ಯನ ಕರ್ಮಾನುಸಾರವಾಗಿರ್ತದೆ ಕೆಲವರು ಹೇಳ್ತಾರೆ ನಮಗೆ ನಿವತ್ಯ ಮೋಕ್ಷ ಬೇಕಂತೇನಿಲ್ಲ ತಂಕೋಚವಿಲ್ಲದೆ ವಾಯು ಕೂಶಾಮಲ್ ಚಲಬೇರಿ ಬಿಡಬೇಶ ನಮಗೆ ನಿವತ್ಯ ಮೋಕ್ಷ ಬೇಕಂತಿಲ್ಲ ಸ್ವಾಮಿ ಭಕ್ತಿ ಮಾರ್ಗದಲ್ಲಿರು ಕೆಲವರು ಹೇಳ್ತಾರೆ ಎಲ್ರಿ ಮೋಕ್ಷ ಅಂತ ಎಲ್ರಿ ಇದೆ ಅದು ಬೇಡವೇ ಬೇಡ ಅಂತಾರೆ ಭಗವಂತ ಎವ್ರನ್ನೆಲ್ಲ ಟಾಲರೇಟ್ ಮಾಡ್ತಾನೆ ಆದರೆ ದಯೆಯನ್ನು ಯಾರು ಶರಣು ಬರ್ತಾರೆಯೋ ಆರ್ತರು ಪ್ರಪನ್ನರು ಈಗಿಂದ ಈಗಲೇ ಅಮ್ಮ ನಾನು ಕಷ್ಟ ಸಹಿಸಲಾರೆ ಅಂತ ಹೇಳೋರಿಗೆ ಅಪಡಿಯಾ ಅಲ್ಲಿಂದಲ್ಲೇ ಅವರ ಪಾಪಗಳನ್ನು ಬಿಡಿಸಿ ಭಗವಂತನ ಕಿವಿ ಹಿಂಡಿ ಕರ್ಕೊಂಡು ಬಂದು ಮೋಕ್ಷವನ್ನು ಕೊಡಿಸಿಬಿಡ್ತಾಳೆ ಕೊಡದೇ ಇದ್ರೆ ನಾನೇ ಕೊಡ್ತೇನೆ ಅಂತ ಹೇಳ್ತಾಳೆ ಆದ್ದರಿಂದ ಪಾಪಗಳ ವಿಷಯದಲ್ಲಿ ಅವಳು ನಿಷ್ಕರುಣಿ ಅವಳ ಹೆಸರು ದಯಾದೇವಿ ಪಾಪಗಳಲ್ಲಿ ನಿಷ್ಕರುಣಿ ಭಗವಂತನೇ ಮಾಸಿ ಪಾಪಗಳನ್ನು ಸಹಿಸ್ತಾನೆ ಇದು ನಿಂದಾಸ್ತುತಿ വിനഹാളു മക്കിനി വേറോരിടം തേട വേണ്ടും എനയിച്ചിനമേവി മുൻപോൽ ಶಿದಕ್ಕಂ ವಹೈ ಇಂಗರಿದೆ ಕಂಡೀರ್ ಪಿಳ್ಳೆಯಂತಾದಿ ಅಂತ ಒಂದು ಸ್ತೋತ್ರ ವೇದಾಂತ ದೇಶಕರ ಮಕ್ಕಳು ನಯನಾರಾಚಾರ್ಯರು ಕುಮಾರವರದಾಚಾರ್ಯರು ಅವರ ತಂದೆಯೂ ಹೌದು ಗುರುವೇ ಪಿತೃ ಪಿತೃೋಪದೇಷ್ಟ್ರೇಮೇ ಗುರು ಅವರು ಗುರುನು ಹೌದು ಬ್ರಹ್ಮೋಪದೇಶ ಮಾಡಿದವರು ದೈವತಾಯಚ ಅವರ ಮೇಲೆ ಒಂದು ಇಪ್ಪತ್ತು ಶ್ಲೋಕ ಬರೆದರು ತಮಿಳು ಪದ್ಯಗಳನ್ನು ಪಿಳ್ಳೈ ಅಂದಾದಿ ಪಿಳ್ಳೈ ಅಂದರೆ ವೇದಾಂತ ದೇಶಕರು ತೂ ಪುಲ್ಪಿಳ್ಳೈ ಅದರಲ್ಲಿ ರಾಮಾನುಜರ ಹೆಸರು ಬರುತ್ತೆ ದೇಶಕರ ಹೆಸರು ಬರುತ್ತೆ ಇಪ್ಪತ್ತೇ ಪದ್ಯಗಳಲ್ಲಿ ಇದೇ ಭಾವವನ್ನು ಹೇಳ್ತಾರೆ ತನ್ನಲ್ಲಿ ಆಶ್ರಯ ಮಾಡಿರುವ ಪಾಪಗಳನ್ನು ಕುರಿತು ಅವರೇನು ಪಾಪ ಮಾಡಿರಲಿಲ್ಲ ನಮ್ಮಂಥವ್ರು ಹೇಳಿದ್ರೆ ಬಾಯಿಲಿ ಬರಲಿ ಅಂತ ಪಾಪಗಳೇ ಇಲ್ಲಿ ತನಕ ನಾನು ನಿಮಗೆ ಆಶ್ರಯ ಕೊಟ್ಟಿದ್ದೆ ಕಣ್ಣಲ್ಲಿ ಕಿವಿಯಲ್ಲಿ ಮೂಗಲ್ಲಿ ಹೃದಯದಲ್ಲಿ ವಿನಹಾಳ್ ತಮಿಳಲ್ಲಿ ವಿನಯೇಂದ್ರ ಪಾಪ ಬಹುವಚನ ಪಾಪಗಳೇ ಒಂದಲ್ಲ ಎರಡಲ್ಲ ಉಮಕ್ಕಿನಿ ಬೇರೋರಿಡಂ ತೇಡವೇಂಡುಂ ನೀವು ಬೇರೆ ಜಾಗ ಹುಡುಕೊಳ್ಳಿನ ಮೇಲೆ ಏನ ಇಚ್ಚಿನ ಮೇವಿ ಮುನ್ಪೋಲ್ ಶಿದೈಕ್ಕಂ ವಹೈ ಎಂಬರಿದೆ ಕಂಡೀರ್ ಮುಂಚಿನಂತೆ ಕೋಪಗೊಂಡು ನನ್ನನ್ನು ಹಿಂಸೆ ಮಾಡುವ ಅವಕಾಶ ನಿಮಗೇನು ತಪ್ಪಿ ಹೋಯಿತು ನೀವೆಷ್ಟು ಸಿಟ್ಟಿಗೆದ್ರು ನಾನು ಏನು ಮಾಡೋ ಹಾಗಿಲ್ಲ ಜಗ್ಗಿಸೋ ಹಾಗಿಲ್ಲ ಯಾಕೆ ಏನಿದ್ದೀರಿ ರಾಮಾನುಜ ಮುನಿ ಇನ್ನು ಶೇರಂತು ಪುಲ್ ಪುನಿದರ್ ಎನ್ ಪುಂದಿ ಪುಹುಂದಿ ತಿಹಳ್ದಿ ಪೊರುಂದಿನರೇ ರಾಮಾನುಜ ಭಕ್ತರಾದ ವೇದಾಂತ ದೇಶಕರನ್ನ ನಾನು ಆಶ್ರಯ ಮಾಡಿಬಿಟ್ಟಿದ್ದೇನೆ ಅವರ ಹೆಸರು ಹೇಳಿದರೆ ನೀವು ಹತ್ತಿರ ಬರೋ ಹಾಗಿಲ್ಲ ಏನೋ ಪಾಪ ಎಷ್ಟು ದಿವಸ ನನ್ನ ಜೊತೆಯಲ್ಲಿದ್ದಿರಿ ಐ ಸಿಂಪತೈಸ್ ವಿತ್ ಯು ನಿಮಗೆ ಆಶ್ರಯ ಕೊಡೋ ಜನ ಬೇಕಾದಷ್ಟು ಜನ ಇದ್ದಾರೆ ಲೋಕದಲ್ಲಿ ದಯವಿಟ್ಟು ಹೋಗಿಬಿಡಿ ಅವರಿಗೆ ಅವರಲ್ಲಿ ಹೋಗಿ ಸೇರಿಕೊಳ್ಳಿ ತಮಿಳು ಕವಿಗಳು ಆಳ್ವಾರರು ಆಚಾರ್ಯರು ಅವರು ನಿನ್ನೆ ನೀವು ಒಳ್ಳೆ ಮಾತು ಹೇಳಿ ತಿರುವಾಯಿಮೊಳಿ ಓದ್ತಾ ಇದ್ದೇನೆ ಎಂದ್ರಿ ನಮ್ಮ ಸ್ನೇಹಿತರು ಎರಡು ಸಂಪುಟ ಒಂದೇ ಒಂದು ನೂರು ಪದ್ಯ ಕನ್ನಡದಲ್ಲಿ ವ್ಯಾಖ್ಯಾನ ಅದಕ್ಕೆ ಮೋಹಗೊಂಡಿದ್ದಾರೆ ಇನ್ನು ಒಂಬೈನೂರು ಪದ್ಯಗಳು ವ್ಯಾಖ್ಯಾನ ಮಾಡಬೇಕು ಯಾವ ಜನ್ಮಕ್ಕೆ ಮಾಡ್ತೇನೆ ಗೊತ್ತಿಲ್ಲ ಮನುಷ್ಯನಿಗೆ ರಸಿಕತೆ ಎಂಬುದು ಬರಬೇಕಾದ್ರೆ ದಿವ್ಯ ಪ್ರಬಂಧಗಳನ್ನು ಓದಬೇಕು ಅದು ನಾಲ್ಕು ಸಾವಿರ ಒಂದು ಸಾವಿರನೇ ಪೂರ್ತಿ ಆಗಿಲ್ಲ ವಿನಹಾಳು ಮಕ್ಕಿನಿ ಬೇರೋರಿಡಂತೇಡು ಅಂದರೆ ಆಚಾರ್ಯ ಶಕ್ತಿ ಆಚಾರ್ಯ ಕೃಪಾವಲಂಬಿಗಳಾದರೆ ಯಾವುದೇ ಆಚಾರ್ಯರಾಗಲಿ ಮಹಾತ್ಮರು ಭಗವಂತನನ್ನು ಸಂಸೇವನೆ ಮಾಡಿದವರು ಅವರ ಬಳಿ ಇರೋರಿಗೆ ಪಾಪಗಳ ಹತ್ರ ಬರೋದಿಲ್ವಂತೆ ಅಂದರೆ ಕರುಣಾದೇವಿ ಪಾಪಗಳ ವಿಷಯದಲ್ಲಿ ಅತ್ಯಂತ ನಿಷ್ಕರುಣಿ ಎನ್ನುವುದನ್ನು ಎಷ್ಟು ಸುಲಭವಾಗಿ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ ನೋಡಿ ಅತಿಲಂಘಿತ ಶಾಸನೇಶ್ವಭೀಕ್ಷ್ಣಂ ಇಪ್ಪತ್ತೇಳನೇ ಶ್ಲೋಕ ವೃಷಶೈಲಾಧಿಪತೆ ಬ್ರಿಜಂ ವಿಜೃಂಭಿತೋಷ್ಮ ಪುನರೇವ ದಯೇ ಕ್ಷಮಾ ನಿಧಾನೈ ಭವತಿ ಮಾದ್ರಿಯತೆ ಭವತ್ಯಧೀನೈ ಹಾಗಿದ್ರೆ ಗಂಡ ಹೆಂಡರಲ್ಲಿ ವೈರಸ್ಯ ಬರಬೇಕಲ್ಲ ಪಾಪ ಮಾಡಿದರೆ ಮಾಡಿರಲಿ ಸುಮ್ಮನಿರು ಅಂತ ಭಗವಂತ ಹೇಳುವುದು ಇಲ್ಲ ಇಲ್ಲ ಪಾಪಗಳನ್ನು ಹೋಗಲಾಡಿಸ್ಬೇಕು ಅಂತ ದಯಾದೇವಿ ಹೇಳುವುದು ಇವರಿಬ್ಬರಲ್ಲಿ ವಿರಸಾಗಬೇಕಲ್ಲ ಜಗಳ ಲೋಕವನ್ನು ವಿಮೋಚನೆ ಮಾಡ್ತಾರೆ ಅಂತ ಅಳಿಬಳು ಎಂಥ ಪಾಪಿಯಾದರೂ ಇಲ್ಲ ಇಲ್ಲ ನಾನು ಕರ್ಮವನ್ನು ಕಾಯ್ತೇನೆ ಅಂತ ಭಗವಂತ ಹೇಳುವುದು ಒಂದಕ್ಕೊಂದಕ್ಕೆ ತದ್ವಿರುದ್ಧವಾದ ದಿಕ್ಕು ಅಭಿಪ್ರಾಯ ಭೇದ ಈ ಹುಡುಗನನ್ನು ಹೊಡೆಯೇಬೇಕು ಇವತ್ತು ಎರಡೇಟು ಅಂತ ತಂದೆ ಅದು ಹೇಗೆ ಹೊಡಿತೀರಿ ನೋಡೋಣ ಅಂತ ತಾಯಿ ಬೆನ್ನು ಒಡ್ಡುತ್ತಾಳೆ ಈಗ ತಂದೆ ಹೊಡಿಬೇಕೇ ಬೇಡವೆ ಸಂಕಲ್ಪ ಮಾಡಿದ್ದಾನೆ ಇವತ್ತೆರಡು ಏಟು ಕೊಟ್ಟೇ ತೀರಬೇಕು ಅಂತ ಎಟ್ಟು ಎರಡೇಟು ಕೊಟ್ಟ ತಾಯಿ ಬೆನ್ನಿಗೆ ಬೀಳುತ್ತೆ ಹೆಂಡತಿ ಬೆನ್ನಿಗೆ ಬೀಳುತ್ತೆ ರಾಜಿ ಮಾಡುವುದು ಹೇಗೆ ಆ ರಾಜಿ ಉಪಾಯ ಹೇಳ್ತಾರೆ ಅತಿಲಂಘಿತ ಶಾಸನೇಶು ಅಭೀಕ್ಷ್ಣಂ ಅತಿಲಂಘಿತ ಶಾಸನ ಪಾಪ ಅಂದ್ರೇನು ಭಗವಂತನ ನಿಯಮಗಳನ್ನು ಮೀರುವುದು ಬಾಯಾರಿದವರಿಗೆ ನೀರಿಗೆ ನೀರು ಕೊಡಪ್ಪ ಯಾರು ಬಂದರು ಮನೆಗೆ ಹಸಿದು ಬಂದವರಿಗೆ ಅನ್ನವನ್ನು ಹಾಕು ನ ನಕಂಚನ ವಸತವು ಪ್ರತ್ಯಾಚಕ್ಷೀತ ತದ್ವರತಂ ತದ್ವ್ರತಂ ಕಯಾಚ ವಿಧಯ ಬಹ್ವನ್ನಂ ಪ್ರಾಪ್ನುಯಾತ್ ಅನ್ನ ಅನ್ನಮಿತ್ಯ ಚಕ್ಷತೆ ಮನೆಗೆ ಬಂದವನಿಗೆ ಅನ್ನ ಇಲ್ಲ ಅನ್ಬಾರದು ವೇದ ಹೇಳಿಬಿಡ್ತೀವಿ ಮಾತನ್ನು ಇಂಥ ಇದು ಒಂದು ಯಾಕೆಂದ್ರೆ ಅತ್ಯಂತ ಕಠೋರವಾದ ನಿಯಮ ಇದು ವಿದ್ಯೆ ಇದ್ದು ಇನ್ನೊಬ್ಬನ ಕೊಡೋದಿಲ್ಲ ಅನ್ಬಾರದು ಇನ್ನೊಬ್ಬರ ಕಷ್ಟವನ್ನು ಕಂಡ್ರೆ ಕೈಲಾದ ಸಹಾಯವನ್ನು ಮಾಡಬೇಕು ಇದೆಲ್ಲ ಭಾರತೀಯ ಸಂಸ್ಕೃತಿ ವೇದ ಪುರುಷ ಹೇಳಿಕೊಟ್ಟದ್ದು ಭಗವಂತನೇ ಹೇಳಿಕೊಟ್ಟದ್ದು ನಮಗೆ ನಾವೇನು ಮಾಡಿದ್ದೇವೆ ಆ ಭಗವಂತನ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಒಂದಲ್ಲ ಎರಡಲ್ಲ ಅತಿಲಂಘಿತ ಶಾಸನೇಶು ಅಭೀಕ್ಷ್ಣಂ ಅಭೀಕ್ಷ್ಣಂ ಒಂದಲ್ಲ ಎರಡಲ್ಲ ಎಷ್ಟು ಸಲ ನಾವು ಭಗವಂತನ ನಿಯಮಗಳನ್ನು ಮೀರಿದ್ದೇವೆ ಅವರಲ್ಲಿ ತುಂಬ ಕೋಪಗೊಳ್ಳುತ್ತಾನೆ ಭಗವಂತ ವೃಷಶೈಲಾಧಿಪತೇ ವೃಜಂಭಿತೋಷ್ಮ ಊಷ್ಮ ಅಂದರೆ ಬಿಸಿಲು ಸಂಸ್ಕೃತದಲ್ಲಿ ಸೂರ್ಯನಂತೆ ಬರೀ ಬಿಸಿಲು ತೋರಿಸೋದಲ್ಲ ಕೋಪವನ್ನು ತೋರಿಸ್ತಾನೆ ಪ್ರತಾಪವನ್ನು ತೋರಿಸ್ತಾನೆ ಯಾರಲ್ಲಿ ಯಕೋ ಆಗ್ತಾ ಇದೆ ಯಕೋ ಯಾಕೋ ಬರ್ತಾ ಇದೆ ತನ್ನ ನಿಯಮಗಳನ್ನು ಮೀರಿದವರ ವಿಷಯದಲ್ಲಿ ಭಗವಂತ ಕೋಪವನ್ನು ತೋರಿಸ್ತಾನೆ ನಚ ಸಂಕುಚಿತ ಪಂಥ ನಮಾಲಿ ನಮಾಲೀಹತೋಗತಃ ಸಮಯೇ ತಿಷ್ಟ ಸುಗ್ರೀವ ಮಾವಾಲಿ ಪಥಮನ್ವಗ ಲಕ್ಷ್ಮಣ ಹೋಗು ಆ ಸುಗ್ರೀವನಿಗೆ ಹೇಳು ಮೂರ್ಖಂ ಗ್ರಾಮ್ಯ ಸುಖೇ ಸಕ್ತಂ ಮದ್ಯಪಾನ ಮಾಡ್ತಾ ಇದ್ದಾನೆ ಹೆಂಗಸರ ಜೊತೆಯಲ್ಲಿ ಮಲಗಿದ್ದಾನೆ ಎಷ್ಟು ದಿವಸ ಆಯ್ತು ಅವನು ಹೇಳಿ ಮಾತು ಕೊಟ್ಟು ಮಳೆಗಾಲ ಮುಗೀಲಿ ಸ್ವಾಮಿ ನದಿಗಳೆಲ್ಲ ಸ್ವಲ್ಪ ಪ್ರವಾಹ ಕಡಿಮೆ ಆದಮೇಲೆ ಸೀತಾದೇವಿಯನ್ನು ಹುಡುಕೋದಕ್ಕೆ ಸೈನ್ಯ ಕಳಿಸ್ತೇನೆ ಎಲ್ಲ ಕಡೆ ಅಂತ ಹೇಳಿದವನು ಇದ್ದೇನೆ ಅನ್ನೋದನ್ನು ಮರೆತು ಬಿಟ್ಟಿದ್ದಾನೆ ನಾಲ್ಕು ತಿಂಗಳಾಯಿತು ಅವನ ಮುಖವನ್ನು ನೋಡಿ ಹೋಗಿ ಹೇಳವನಿಗೆ ನ ಚ ಸಂಕುಚಿತ ಪಂಥ ಏ ನವಾಲಿ ಹತೋಕತಃ ರಾಮಚಂದ್ರನ ವಾಕ್ಯದ ನವಿರು ವಾಲಿಯನ್ನ ಕೊಂದು ಯಾವ ದಾರಿಯಿಂದ ಪರಲೋಕಕ್ಕೆ ಕಳಿಸಿದನೋ ಸುಗ್ರೀವ ಆ ದಾರಿ ಬಾಗಿಲನ್ನು ತೆರೆದೇ ಇಟ್ಟಿದ್ದೇನೆ ಓಪನ್ ಇಟ್ಟಿದ್ದೇನೆ ಬಾಗಿಲು ಸಂಕೋಚ ಮಾಡಿಲ್ಲ ಸಮಯ ತಿಷ್ಠ ಸುಗ್ರೀವ ಕೊತ್ತ ಮಾತಿನಂತ ನಡಿ ಮಾವಾಲಿ ಪಥ ಮನ್ಮಗ ವಾಲಿ ದಾರಿಗೆ ಹೋಗಬೇಡ ಏಕಏವ ಹತೋ ವಾಲಿ ವಾಲಿಯನ್ನು ಒಬ್ಬನನ್ನೇ ಕೊಂದೆ ಧರ್ಮ ಬಿಟ್ಟ ನಿನ್ನ ಕುಲ ಬಾಂಧವರೆಲ್ಲರ ಸಮೇತವಾಗಿ ಕೊಲ್ತೇನೆ ಅಂತ ಕೋಪವನ್ನು ತೋರಿಸಿದ ರಾಮಚಂದ್ರ ಸ್ವಾಮಿ ಯಾಕೆ ಅಧಿಲಂಘಿತ ಶಾಸನೇಶ್ವ ಭೀಕ್ಷ್ಣಂ ರಾವಣನಿಗೂ ಅದೇ ಮಾತನ್ನು ಹೇಳಿದ ಮೂರ್ಖ ನಾವಿಲ್ಲದೇ ಇದ್ದಾಗ ಆಶ್ರಮದಲ್ಲಿ ಯಾವ ಶಕ್ತಿಯನ್ನು ಧೈರ್ಯವನ್ನು ಅವಲಂಬಿಸಿ ನನ್ನ ಪತ್ನಿಯನ್ನು ಕದ್ದುಕೊಂಡು ಹೋದೆಯೋ ಆ ಶಕ್ತಿ ಇದ್ರೆ ಬಂದು ಯುದ್ಧದಲ್ಲಿ ತೋರಿಸು ಇದರ ತಪ್ಪಾಯಿತು ಅಂತ ಹೇಳು ಇದು ಕೋಪದ ಅವತಾರವಲ್ಲ ರಾಮಾವತಾರ ಅದರಲ್ಲಿ ಕೋಪ ತೋರಿಸುವ ಎರಡು ಮೂರು ಪ್ರಸಂಗಗಳು ನರಸಿಂಹಾವತಾರ ಕೇಳೋದೇ ಬೇಡ ತಂದೆಯೇ ಮಗನನ್ನು ಕೊಲ್ಲುವುದು ಏನು ವೈದಿಕ ಧರ್ಮನೇ ಇದು ಪಾಲಕ ಅನ್ನೋ ಅರ್ಥದಲ್ಲಿ ಪಿತಾ ಶಬ್ದ ಪಾಧಾತುವಿನಿಂದ ರಕ್ಷಿಸುವವನು ಅಂತ ಬಂದಿದೆ ಇದು ಫಾದರ್ ಪೇಟರ್ ಪಿತೃ ಶಬ್ದ ಸಂಸ್ಕೃತ ರಕ್ಷಿಸುವವನೇ ತಂದೆ ರಕ್ಷಕನೇ ಮಗನನ್ನು ಕೊಲ್ಲುವುದಕ್ಕೆ ಹೋದ ಹಿರಣ್ಯಕಶಿಪು ಒಂದಲ್ಲ ಎರಡಲ್ಲ ಎಷ್ಟು ಸಮಯದಲ್ಲಿ ಎಷ್ಟು ರೀತಿಗಳಲ್ಲಿ ಶೀಟ್ ಅಂದ್ಕೊಂಡು ಅದರಿಂದ ಕೋಪ ಉಂಟಾಯಿತು ಭಗವಂತನಿಗೆ ಬರೀ ಹಿರಣ್ಯಾಕ್ಷ ಹಿರಣ್ಯಕಶಿಪು ರಾವಣ ಕುಂಭಕರ್ಣ ಶಿಶುಪಾಲ ಅಷ್ಟೇ ಅಂತ ತಿಳ್ಕೋಬೇಡಿ ನಾವೆಲ್ಲರೂ ಭಗವಂತ ನಿಯಮಗಳನ್ನು ಎಲ್ಲಿ ಉಲ್ಲಂಘಿಸಿದರೂ ಭಗವಂತ ಕೋಪ ಮಾಡಿಕೊಳ್ತಾನೆ ಸಂಧ್ಯಾ ಕಾಲದಲ್ಲಿ ಮಲಗಬಾರ್ದು ಸಂಧ್ಯಾ ಕಾಲದಲ್ಲಿ ಬಾಗಿಲು ಮುಚ್ಚಬಾರ್ದು ದೀಪ ಹಚ್ಚಬೇಕು ಕೈ ಮುಗಿದು ಕೇಳ್ತೇನೆ ಹಿರಿಯರನ್ನು ವಯಸ್ಸಾದವರನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು ನಮ್ಮ ದೇಶ ಸಂಸ್ಕೃತಿ ಪಿಂಜರ ಪೋಲಿಗೆ ತಳ್ಳೋದಲ್ಲ ನೀವು ಮುದುಕರಾಗ್ತೀರಿ ಒಂದು ದಿವಸ ನಿಮ್ಮ ಮಕ್ಕಳು ನಿಮ್ಮನ್ನು ಬೀದಿ ಪಾಲು ಮಾಡಬಾರ್ದು ಈ ಬಾಗಿಲು ಹಚ್ಚೋದು ಬಾಗಿಲು ತೆಗೆಯೋದು ದೀಪ ಹಚ್ಚೋದು ಈ ಸಹ ಮೆಕ್ಯಾನಿಕಲ್ ಆಪರೇಷನ್ಸ್ ಮಾನವೀಯ ಮೌಲ್ಯಗಳು ಅಂತ ಏನು ಹೇಳ್ತೇವೆ ಕಣ್ಣಿಲ್ದೇ ಇದ್ದವರನ್ನ ಕಿವಿ ಇಲ್ಲದೆ ಇದ್ದವರನ್ನ ವಯಸ್ಸಾದವರನ್ನ ಶಕ್ತಿ ಇಲ್ಲದೆ ಇದ್ದವರನ್ನ ಮಕ್ಕಳಂತೆ ಕಾಪಾಡಬೇಕಾದದ್ದು ಅದು ಎಲ್ಲಿ ನಡೆಯೋದಿಲ್ಲವೋ ಭಗವಂತ ಕೋಪಗೊಳ್ತಾನೆ ಅತಿಲಂಘಿತ ಶಾಸನೇಶು ಅಭೀಕ್ಷಣಂ ವೃಷಶೈಲಾಧಿಪತೆ ವಿಜೃಂಭಿತೋಷ್ಮ ಪುನರೇವ ದಯೇ ಕ್ಷಮಾ ನಿಧಾನೈ ಭವತಿ ಮಾದ್ರಿಯತೆ ಭವತ್ಯಧೀನೈ ಕೋಪಗೊಳ್ತಾನೆ ಅದು ಆಗಂತಕವಾಗಿ ಬರುವಂತಹ ಒಂದು ಗುಣ ಕೋಪವೆಂಬುದು ಭಗವಂತನಿಗೆ ಸಹಜವಾದ ಗುಣವಲ್ಲ ಶಾಂತವೆಂಬುದು ಅವನಿಗೆ ಸಹಜವಾದ ಗುಣ ಯಾವತ್ತು ಅವನ ಸಲ ಬರುತ್ತೆ ಕೋಪವೆಂಬುದು ಆ ಕೋಪದ ವಿಷಯವನ್ನೇ ಕುರಿತು ಆಳ್ವಾರರು ಒಂದು ಕಡೆಯಲ್ಲಿ ಪದ್ಯ ಬರೆದಿದ್ದಾರೆ ಎತ್ತಿ ವಿವರಿಸೋದಕ್ಕೆ ಹೋದ್ರೆ ಮತ್ತೆ ವೇಳೆ ಆಗುತ್ತೆ ಏಳೈ ಏದಲನ್ ದಶಕದಲ್ಲಿ ತಿರುಮಂಗಿ ಆಳ್ವಾರರು ವೈಹುತಾಮರೈ ಆ ಪಾಶರದಲ್ಲಿ ಬರುತ್ತೆ ಒಂದು ತಾಮರೆ ಕೊಳ ಯಾವುದೋ ಒಂದಾನೆ ಪೂರ್ವಜನ್ಮ ಸಂಸ್ಕಾರದಿಂದ ಒಂದು ಸಾವಿರ ಪುಷ್ಪಗಳನ್ನು ತಾವರೆ ಪುಷ್ಪಗಳನ್ನು ಕಿತ್ತು ಸೂರ್ಯಮಂಡಲದಲ್ಲಿರುವ ನಿನ್ನ ಪಾದಕ್ಕೆ ಅರ್ಪಿಸಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಹೋಯಿತು ಗಜೇಂದ್ರ ಅವನು ಸಾಮಾನ್ಯನಲ್ಲ ನಂಬ ರಾಜ ತಮಿಳುನಾಡಿನವನು ಪಾಂಡ್ಯ ದೇಶದವನು ದಿವಸಕ್ಕೆ ಸಾವಿರ ಬಂಗಾರ ಪುಷ್ಪಗಳಿಂದ ಭಗವಂತನನ್ನು ಅರ್ಚನೆ ಮಾಡ್ತಾ ಇದ್ದ ಮಹಾಭಾಗವತ ಒಂದು ಸಣ್ಣ ಕ್ಷಣ ದೋಷದಲ್ಲಿ ಅವನ ಪುಣ್ಯ ವ್ಯರ್ಥವಾಗಿ ಹೋಯಿತು ಅಗಸ್ತ್ಯರು ಬಂದರು ಮನೆ ಬಾಗಿಲಲ್ಲಿ ಅವರು ಬಂದದ್ದು ಇವನಿಗೆ ಕೇಳಿಸ್ಲಿಲ್ಲ ಇದು ನೋಡಿ ನಾವೆಲ್ಲ ತಿಳಿಯದೇ ಮಾಡೋ ಅಪರಾಧ ಇದು ಭಗವಂತನ ಗುಣಗಾನವನ್ನು ಟೇಪ್ ಹಚ್ಚಿರ್ತೀರಿ ಸಂಗೀತ ಒಳ್ಳೆ ಯಾರೋ ಸಂಗೀತ ವಿದ್ವಾಂಸರು ನೈವೇಲಿ ಸಂತಾನಂ ಅಂತ ಅವರು ಹಾಡಿರುವಂಥ ಎಂಥ ಮನೋಭಾವ ಮಹಾವಿದ್ವಾಂಸ ಆತ ಚಿಕ್ಕ ವಯಸ್ಸಿನವನು ಎಂ ಡಿ ರಾಮನಾಥನ್ ಇಷ್ಟೊತ್ತು ಎಂತನೇ ಶಬರಿ ಕೇಳ್ತಾ ಬಂದೆ ಅವ್ರದ್ದು ಹಾಡು ಅರ್ಥ ತಿಳಿದು ಬಿಡಿಸಿ ಬಿಡಿಸಿ ಅನುಭವಿಸಿ ಹಾಡ್ತಾರೆ ಪೂಜೆ ಮಾಡುವಾಗ ಅಂಥ ಹಾಡು ನೀವು ಪಕ್ಕದಲ್ಲಿ ಕೇಳ್ಕೊತಾ ಅನುಭವಿಸ್ತಾ ದೇವರು ಪೂಜೆ ಮಾಡೋದು ಸರ್ವಶ್ಲಾಘ್ಯ ನಾನು ಹಾಗೇ ಮಾಡುವುದು ವೇದ ಮಂತ್ರಗಳ ಜೊತೆಗೆ ಅದರಲ್ಲಿ ಒಂದು ಅಪಾಯವೇನು ಅಂದರೆ ಎಷ್ಟೇ ಸಣ್ಣಗೆ ನಿಮ್ಮ ಕಿವಿ ಕೇಳಿಸೋ ಹಾಗೆ ನೀವು ಹಾಕಿದ್ರು ಬಾಗಲಲ್ಲಿ ಭಕ್ತರು ಬಂದು ಅಯ್ಯ ನಾ ಬಂದಿದ್ದೇನೆ ಅಂದ್ರೆ ಆ ಹೊತ್ತೆ ಕಿವಿ ಕೇಳಿಸೋಲ್ಲ ಅದು ಅಪಚಾರ ಶ್ರುತಿ ಸುಖೈ ಕಿವಿಗಿಂಪಾಗಿರಬೇಕು ಭಗವಂತನಿಗೂ ಕೇಳೋ ಚೆನ್ನಾಗಿರಬೇಕು ಅನುಭವಿಸಬೇಕು ಭಕ್ತಿ ಎಂಬುದು ನಿಮ್ಮನ್ನ ಮೇಲಕ್ಕೆ ತಕ್ಕಂತಹ ಸಾಧನವಾಗಿದ್ದರು ಲೌಕಿಕ ಕರ್ತವ್ಯ ಕರ್ತವ್ಯಗಳನ್ನು ನಾವು ಬಿಡ್ತಕ್ಕದ್ದಲ್ಲ ಭಕ್ತಿ ಎಷ್ಟು ದೊಡ್ಡದೋ ಭಗವಂತನ ಭಕ್ತರನ್ನು ಸೇವಿಸುವುದು ಅಷ್ಟೇ ದೊಡ್ಡ ಜವಾಬ್ದಾರಿ ಶಾಸ್ತ್ರೀಯ ನಿಯಮನಾಧಿಕಾರ ದೊರೆ ತನ್ನ ಮಗನಾದರೂ ಮಗನನ್ನು ದಂಡಿಸಿಬಿಡ್ತಾನೆ ತನ್ನ ಭಕ್ತರೆಲ್ಲ ಚೆನ್ನಾಗಿರಬೇಕು ಅಂತ ನಾವೊಬ್ಬರೇ ಚೆನ್ನಾಗಿದ್ದರೆ ಸಾಲದು ನಮ್ಮ ಮನೆಯವರು ಚೆನ್ನಾಗಿದ್ದರೆ ಸಾಲದು ಲೋಕದಲ್ಲಿರುವ ಭಕ್ತರೆಲ್ಲ ಚೆನ್ನಾಗಿರಬೇಕು ಹಾಗೆ ಅವನು ಪೂಜೆ ಮಾಡ್ತಿದ್ದ ಪೂಜೆಯಲ್ಲಿ ತನ್ಮಯಿತ ಉಂಟಾಗಿ ಇನ್ವರ್ಡ್ ಆಗಿ ಮೆಕ್ಯಾನಿಕಲ್ ಪುಷ್ಪ ತೆಗೆದು ದೇವರ ಪಾದದಲ್ಲಿ ಇಡ್ತಾ ಇರಲಿಲ್ಲ ಅದು ಬಂಗಾರದ ಪುಷ್ಪ ತೆಗೆದು ಹೊಡೆಯುವಂಥ ರೀತಿ ಹಣ್ಣು ಜೀವನ ಮಾಡಿದಾಗ ಮಾಡ್ಬೋದಲ್ಲ ಮಾಡಲಿಲ್ಲ ಒಂದೇ ಸಮ ಅರ್ಚನೆ ಮಾಡ್ತಾ ಇದ್ದಾನೆ ಅವರು ಬಂದರು ಯಾರಲ್ಲಿ ಯಾರಿದ್ದೀರಿ ಯಾರಿದ್ದೀರಿ ಕೇಳಿದ್ರು ಯಾರು ಅರಮನೆ ಆಳುಗಳು ಪತ್ತೆ ಇಲ್ಲ ಅವತ್ತು ಬನ್ನಿ ಕೂತ್ಕೊಳ್ಳಿ ಮಹಾರಾಜರು ಪೂಜೆ ಮಾಡ್ತಿದ್ದಾರೆ ಬರ್ತಾರೆ ಅಂತ ಯಾರು ಹೇಳಬೇಡವೆ ಒಬ್ಬರು ಹೇಳಲಿಲ್ಲ ಅಗಸ್ತ್ಯರಿಗೆ ಸಾಮಾನ್ಯವಾಗಿ ಕೋಪ ಬರೋದಿಲ್ಲ ಅವತ್ತವರಿಗೆ ಕೋಪ ಉಂಟಾಯಿತು ಮದಾಂಧನಾಗಿ ನೀನು ನಾನು ಬಂದದ್ದನ್ನು ತಿಳ್ಕೊಳ್ಳದೆ ಅನ್ಯಾಸಕ್ತಿ ತೋರಿಸ್ತಾ ಇರೋದರಿಂದ ನೀನು ಆನೆ ಜನ್ಮದಲ್ಲಿ ಹುಟ್ಟುವುದಕ್ಕೆ ಲಾಯಕ್ಕಾಗಿದ್ದೀಯೇ ನಿನಗೆ ಆನೆ ಜನ್ಮ ಬರಲಿ ಅಂತ ಶಾಪ ಕೊಟ್ಬಿಟ್ರು ಆನೆ ಜನ್ಮ ಯಾತಕ್ಕೆ ಥಿಕ್ ಸ್ಕಿಂಡ್ ಆನೆ ಚರ್ಮ ತುಂಬ ದಪ್ಪವಾಗಿರುವುದು ಸೊಳ್ಳೆ ಕಡಿದ್ರೂ ಏನೂ ಆಗೋದಿಲ್ಲ ಅದು ಕಾಡಲ್ಲಿ ಆನೆಗೆ ಸೊಳ್ಳೆ ಪರದೆ ಹಾಕೋರು ಯಾರು ನಮಗೆ ಸೊಳ್ಳೆ ಪರದೆ ಬೇಡ ಅಂದ್ರೆ ನಾವು ತಿಕ್ಕಿಂಡಾಗಬೇಕು ಅದು ಮಾಡ್ಕೊಳ್ಳೋಕೆ ಬರೋದಿಲ್ಲ ನಮಗೆ ಒಮ್ಮೆ ಹೊರಟಾದರೆ ಮೃದುವಾಗೋದಿಲ್ಲ ಅದಕ್ಕೆ ಹೋಗಿ ಹೋಗೋದ್ಬಿಟ್ರು ಅಯ್ಯೋ ಶಾಪ ಉಂಟಾಯ್ತಲ್ಲ ಅಂತ ಹೊರಗೆ ಬಂದ ನೋಡಿದ ಕಾಲಿಗೆ ಬಿದ್ದ ಕೇಳ್ದ ಅಯ್ಯೋ ನಾನು ತಪ್ಪು ಮಾಡಿಬಿಟ್ನಪ್ಪ ಆದರೆ ಒಂದು ಅನುಗ್ರಹ ಮಾಡ್ತೇನೆ ಆನೇ ಜನ್ಮ ಬಂದರೂ ಈ ಜನ್ಮದಲ್ಲಿ ನಿನಗಿರುವ ವಿಷ್ಣು ಭಕ್ತಿ ಹಾಗೆಯೇ ಇರಲಿ ಅಂತ ಅನುಗ್ರಹ ಮಾಡಿದೆ ಎಂಥ ಅವರು ಶಾಪವನ್ನು ಕೊಟ್ಟರು ಅನುಗ್ರಹ ಎಂತಾದ್ ಮಾಡಿದರು ದಿವಿವಾ ಭೂವಿವಾ ಮಮಾಸ್ತು ವಾಸೋ ನರಕೇವ ಅಂತಕ ಪ್ರಕಾಮಂ ಅವಧೀರಿತ ಶಾರದಾರವಿಂದೌ ಚರಣೌ ತೇ ಮರಣೇಪಿ ಚಿಂತೆಯಾಮಿ ಸ್ವರ್ಗದಲ್ಲಿ ಯಾರು ಹಾಕು ನರಕದಲ್ಲಿ ಯಾರು ಹಾಕು ನಿನ್ನ ಪಾದಾರವಿಂದಗಳ ಸ್ಮರಣೆ ಒಂದು ಮಾತ್ರ ಸರ್ವದಾ ನನಗಿರಲಿ ಭಕ್ತರು ಇನ್ನೇನು ಕೇಳ್ಬೋದು ಇದಕ್ಕಿಂತ ಸ್ಮರಣೆಯೊಂದೇ ಸಾಲದೆ ಗೋವಿಂದನ ನಾಮವೊಂದೇ ಸಾಲದೆ ನಾನಿನ್ನ ಧ್ಯಾನದೊಳಿರಲು ನೋಡಿ ದಾಸರವಾಣಿಯಲ್ಲಿ ನಾನಿನ್ನ ಧ್ಯಾನದಲ್ಲಿದ್ದರೆ ಏನು ಜನ ಏನು ಮಾಡ್ತಾರೆ ಬೈದ್ರೆ ಬೈಕೋತಾರೆ ಧ್ಯಾವಸ್ಥಿತ ತದ್ಗತೇನ ಮನಸ ಎಂ ಯೋಗಿನೋ ಧ್ಯಾನದ ಸೌಖ್ಯ ಅನೇಕರಿಗೆ ಗೊತ್ತಿಲ್ಲ ಅದು ಜಪ ಸೌಖ್ಯ ಜಪತವೋ ನಾಸ್ತಿ ದುರ್ಭಿಕ್ಷಂ ಇದು ಆನೆ ಜನ್ಮ ಉಂಟಾಯಿತು ಎಲ್ಲೆಲ್ಲಿ ಸಾವಿರ ಪುಷ್ಪಕ್ಕೆ ಕಡಿಮೆ ಬಿತ್ತು ಲೆಕ್ಕಾಚಾರ ಬೇರೆ ಗೊತ್ತಿತ್ತು ಮ್ಯಾಥಮೆಟಿಕ್ಸು ಇದು ಎರಡು ಕಮ್ಮಿ ಆಯಿತು ಮೂರು ಕಮ್ಮಿ ಆಯಿತು ನೂರು ಕಮ್ಮಿ ಆಯಿತು ಬೇರೆ ಬೇರೆ ಕಾಡಿಗೆ ಹೋಗೋದು ಬೇರೆ ಬೇರೆ ಕೊಳಗಳಲ್ಲಿ ಪುಷ್ಪಗಳನ್ನು ಕಿತ್ತು ಕಿತ್ತು ನಾರಾಯಣನೇ ನಾ ವಿಷಯ ಆಳ್ವಾರು ಹೇಳುವ ಹಾಗೆ ಒಂದೊಂದು ಪುಷ್ಪವನ್ನು ಸೊಂಡಲಿಂದ ಕೀಳುವುದು ಸೂರ್ಯಮಂಡಲ ಮಧ್ಯದಲ್ಲಿರುವ ಶ್ರೀಮನ್ನಾರಾಯಣನಿಗೆ ಪ್ರಭು ನಿನ್ನ ಪಾದಕ್ಕೆ ಅಂತ ಹೇಳಿ ಹಾಕ್ತಾ ಇರುವುದು ಉದ್ದೇಶ ಎಲ್ಲರೂ ಬೀಳಲಿ ಕುಂಕುಮಾರ್ಚನೆ ಮಾಡಿದ ಹಾಗೆ ದೇವಸ್ಥಾನದಲ್ಲಿ ದೇವಿ ಎಲ್ಲೋ ಇರ್ತಾಳೆ ಕುಂಕುಮ ಇರ್ತದೆ ಬಟ್ಟೆ ಎಲ್ಲ ಹೊಲಸಾಗುತ್ತಲ್ಲ ಅಂತ ಇಲ್ಲಿಯೇ ಪ್ರಗತಿ ಏನ್ಮ ವಿಕೃತಿ ಏನ್ಮ ಮಾಡೋ ಹಾಗೆ ಆ ಪುಷ್ಪವನ್ನು ಭಗವಂತನಿಗೆ ಅಂತ ಉದ್ದೇಶ ಮಾಡಿ ಹಾಕ್ತಾ ಇತ್ತು ಹಾಕ್ತಾ ಇತ್ತು ಒಂದು ದಿವಸ ಯಾವುದೋ ಒಂದು ಕೊಳ ಅದು ಕಾಂಚೀಪುರದಲ್ಲಿರೋ ಕೊಳ ಅಂತಾರೆ ಅಷ್ಟಭುಜ ಸ್ವಾಮಿ ಸನ್ನಿಧಿ ಅಂತ ಹೇಳ್ತಾರೆ ನರ್ಮದಾ ನದಿ ತೀರದಲ್ಲಿ ಅಂತ ಹೇಳ್ತಾರೆ ಬ್ರಹ್ಮಾಂಡ ಪುರಾಣದಲ್ಲಿ ಎಲ್ಲೋ ಒಂದು ಕಡೆ ಅದು ಕೊಳದಲ್ಲಿ ಸಾಂದ್ ನೋಡ್ತು ಏನು ಸಾವಿರ ಸಾವಿರ ಸಾವಿರ ಪುಷ್ಪಗಳು ನೀವು ಹಳ್ಳೀಲಿ ಹುಟ್ಟಿದ್ರೆ ಆ ಸೊಬಗು ಗೊತ್ತು ನಿಮಗೆ ನಮಗೆ ಚಿಕ್ಕ ವಯಸ್ಸಲ್ಲಿ ನಾನು ಹಳ್ಳೀಲಿ ಹುಟ್ಟಿದವನು ಹದಿನೈದು ವರ್ಷದ ತನಕ ಈ ಪುಷ್ಪಗಳನ್ನು ಹುಡ್ಕೊಂಡು ಹೋಗಿಬಿಡ್ತಿದ್ದೆ ಸಿನಿಮಾ ಚೀಟಿ ಕೊಡೋರು ಬರೋರು ನಮ್ಮೂರಲ್ಲಿ ಆ ಚೀಟಿ ಕೊಡೋರು ಎಲ್ಲೆಲ್ಲಿ ಹೋಗ್ತಾರೆ ಅಂತ ಅವ್ರು ಹಿಂದೆ ಹೋಗ್ತಾ ಹೋಗ್ತಾ ನನ್ನ ಜೊತೆಯವರು ನಾರಾಯಣಪ್ಪನ ಕೆರೆ ಅಂತ ಕರ್ಕೊಂಡು ಹೋಗಿಬಿಟ್ರು ನಮ್ಮೂರಿಗೆ ಎರಡು ಮೈಲ್ ದೂರ ಸ್ಕೂಲ್ ತಪ್ಪಿಸ್ದೆ ಇಷ್ಟಿಷ್ಟು ದಪ್ಪ ತಾವ್ರೆ ಪುಷ್ಪ ಇನ್ನೆರಡು ಅಡಿ ಹೋದ್ರೆ ಸಿಕ್ಕತ್ತೆ ಇನ್ನೆರಡು ಹೋಗ್ತಾ ಹೋಗ್ತಾ ಬಿದ್ದೆ ಯಾರೋ ಎತ್ತಿದ್ರು ಮಾಡಿದ್ರು ಮನೆಯಲ್ಲಿ ಬಂದು ಚೆನ್ನಾಗಿ